वेङ्कटनाथार्यः कवितार्किककेसरिः वेदान्ताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे यो नित्यमच्युतपदाम्बुजयुग्मरुक्मं व्यामोहतः तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये मातापिता युवतयस्तनया विभूतिः सर्वं यदेव नियमेन मदन्वयानाम् आद्यस्य नः कुलपतेर्वकुलाभिरामम् श्रीमत्तदङ्घ्रियुगलं प्रणमामि मूर्ध्ना भूतं सरश्च महदाह्वय भट्टनाथ श्रीभक्तिसारकुलशेखरयोगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम् प्रसक्तमधुना विधिप्रणिहितैः सपर्योदकैः समस्तदुरितच्छिदा निगमगन्धिना त्वन्दये अशेषमविशेषतः त्रिजगदञ्जनाद्रीशितुः चरा चराचरमचीकरः चरणपङ्कजेनाङ्कितम् परश्वततपोधनप्रतन सकृतूपाकृत क्षितीश्वरपशुक्षरक्षतजकुङ्कुमस्थापकैः दयालुना ननु विहर्तुमालिप्यथ निधाय हृदये दये निहतरक्षितानां हितम् कृपे कृतजगद्धिते कृपणजन्तु चिन्तामणे रमा सहचरङ्क्षितौ रघुधुरेण यन्त्या त्वया व्यभज्यत सरित्पतिः सकृतवेक्षणात् तत्क्षणात् ಪ್ರಕೃಷ್ಟಬಹುಪಾತಕಪ್ರಶಮಹೇತುನಾ ಸೇತುನಾ ನಿನ್ನೆ ಮಿಕ್ಕಿದ್ದ ಶ್ಲೋಕಗಳನ್ನು ಸ್ವಲ್ಪ ಮೊದಲು ಓದ್ತಾ ಇದ್ದೇನೆ कृपे पर्वतस्त्वया वृषगिरीशितुः क्रीडितं जगद्धितमशेषतस्तलितमित्थमर्थाप्यते मदच्छलपरिच्युतप्रणतदुष्कृतप्रेक्षितैः हतप्रबलदानवैः हलधरस्य हेलाशतैः प्रभूतविबुधद्विषद्भरणखिन्न विश्वम्भरः भरापनयनच्छलात्वमवधार्य लक्ष्मीधरम् निराकृतवती दये निगमसौधदीपश्रिया विपश्चिदविगीतया जगति गीतयान्धं तमः वृषाद्रिहयसादिनः प्रबलदोः मरुत्प्रेङ्खित त्रिषा स्फुटतटिद्गुणस्त्वदवसे कसंस्कारवान् ಕಲಿ ಕಲಿಪ್ರಬಲ ಘರ್ಮ ನಿರ್ಮೂಲನಃ ಪುನಃ ಕೃತಯುಗಾಂಕುರಂ ಭುವಿ ಧಾರಾಧರ ಕೊನೆ ಕೆಲವು ಶ್ಲೋಕಗಳನ್ನು ಜೊತೆಯಲ್ಲಿ ಒಂದು ಆರು ಶ್ಲೋಕ ಸೇರಿಸಿಬಿಡ್ತೇನೆ ತೊಂಬತ್ತೊಂಬತ್ತನೇ ಶ್ಲೋಕ ದೃಷ್ಟೇಪಿ ದುರ್ಬಲಧಿಯಂ ದಮನೇಪಿ ದೃಪ್ತಂ स्नात्वापि धूलिरसिकं भजनेऽपि भीमम् बद्ध्वाग्रहाणवृषशैलपते दये माम् त्वद्वारणं स्वयमनुग्रहशृङ्खलाभिः नूरने श्लोक नातः परं किमपि मे त्वयि नाथनीयम् मातर्दये मयि कुरुष्व तथा प्रसादम् बद्धातरो वृषगिनिप्रणयीयथासौ ಮುಕ್ತಾನುಭೂತಿಮಿಹ ದಾಸ್ಯತಿ ಮೇ ಮುಕುಂದ ನೂರ ಮೂರನೇದು ಪ್ರಾಯೋದಯೇ ತ್ವದನುಭಾವ ಮಹಾಂಬುರಾಶೌ ಪ್ರಾಚೇದಸ ಪ್ರಭೃತಯೋಪಿ ಪರಂ ತಟಸ್ಥ ತತ್ರ ಅವತೀರ್ಣಮತಲಸ್ಪೃಶಮಾಪ್ಲುತಮ್ಮ पद्मापते प्रहसनोचितमद्रियेथाः वेदान्तदेशिकपदे विनिवेश्य बालम् देवोदया शतकमवेतदवदयन्माम् वैहारिकेण विधिना समये गृहीतम् वीणाविशेषमिव वेङ्कटशैलनाथः शतकमिदमुदारं सम्यगभ्यस्यमानान् वृषगिरिमदरुह्य व्यक्तमालोकयन्ती अनितरशरणानाम् अधिराज्येऽभिषिञ्चेत् शमितविमतपक्षा शार्ङ्गधन्वानुकम्पा कामः सन्तुमितः करम्बितगुणावद्यानि पद्यानि नः कस्यास्मिन् शतके सदम्बुशतके दोषश्रुतिं काम्यति निष्प्रत्यूह वृषाद्रिर्जरझरत्कारच्छलेनोच्चलन् दिनालम्बन दिव्यदम्पतिदया कल्लोलकोलाहलः दीनालम्बन दिव्यदम्पतिदया कल्लोलकोलाहलः ದಿಗಮಾಂತಮಹಾದೇಶಿಕಾಯ ನಮಃ ತಮಗೆಲ್ಲರಿಗೂ ವಂದನೆಗಳು ಈ ಪ್ರವಚನ ಮಾಲಿಕೆಯನ್ನು ಇವತ್ತು ಒಂದು ರೀತಿಯಲ್ಲಿ ಮುಕ್ತಾಯ ಮಾಡಲೇಬೇಕಾಗಿದೆ ದೇಶಕಾಲ ಅವಧಿಯಲ್ಲಿ ಪೂರ್ತಿ ಆಗಲಿಲ್ಲ ಅಂತ ಯಾರು ಮನಸ್ಸಿಗೆ ಬೇಜಾರು ಮಾಡಿಕೊಳ್ಬಾರ್ದು ಸ್ತೋತ್ರ ಪೂರ್ತಿಯಾದರೂ ಭಗವಂತನ ಕೃಪೆ ಪೂರ್ತಿ ಆಗೋದಿಲ್ಲ ಯಾಕೆಂದರೆ ನಮ್ಮ ಪಾಪಗಳು ಪೂರ್ತಿ ಆಗೋದಿಲ್ಲ ಆದ್ದರಿಂದ ಈ ಸ್ತೋತ್ರದ ಕೊನೆಯಲ್ಲಿ ಆಚಾರ್ಯರು ಹೇಳುವಂತೆ ಯಾರು ಈ ಪದ್ಯಗಳನ್ನು ಶ್ಲೋಕಗಳನ್ನು ಪ್ರತಿನಿತ್ಯವೂ ಪಠಿಸ್ತಾರೆಯೋ ಅವರಿಗೆ ವೆಂಕಟೇಶ್ವರ ಒಲಿದು ತಮ್ಮ ಜೀವನದ ಕೊನೆಯಲ್ಲಿ ತನ್ನ ಪಾದಗಳನ್ನು ಸೇರಿಸಿಕೊಳ್ತಾನೆ ಪದೇ ಪದೇ ತಿರುಪತಿಗೆ ಹೋಗಿ ಬರುವ ಭಾಗ್ಯವನ್ನು ಅನುಗ್ರಹ ಮಾಡ್ತಾನೆ ನಮಗೆ ಕೈ ಇರಲಿ ಕಾಲಿರಲಿ ಮತ್ತೊಂದಿರಲಿ ಏನು ತೊಂದರೆ ಇದ್ದರೂ ಭಗವಂತನನ್ನು ಸೇವಿಸಬೇಕು ಅನ್ನುವಂಥ ಆಸೆ ಕಡಿಮೆಯಾಗದೆ ಇರುವುದು ನಮಗೆ ಅವನಲ್ಲಿ ಭಕ್ತಿ ಇದೆ ಅವನಿಗೆ ನಮ್ಮಲ್ಲಿ ಕೃಪೆ ಇದೆ ಎನ್ನುವುದರ ಸಂಕೇತ ಆಸೆ ಇರಬೇಕು ಕೈಲಾಗಲಿ ಬಿಡಲಿ ಅಂತಹ ದಿವ್ಯ ಸ್ತೋತ್ರ ನಿನ್ನೆ ಒಂದು ನಾಲ್ಕೈದು ಅವತಾರಗಳ ಬಗ್ಗೆ ಆಚಾರ್ಯರ ಶ್ಲೋಕಗಳನ್ನು ತಮಗೆ ಉಣಿಸಿದೆ ನೆಪಕ್ಕೆ ಬಂದದ್ದೇ ಹೊರತು ಹತ್ತು ಅವತಾರಗಳನ್ನು ಪೂರ್ತಿ ಇದು ಅವಕಾಶವಲ್ಲ ದಯಾ ಪ್ರಸಕ್ತಿಯಲ್ಲಿ ಎಷ್ಟು ಬೇಕೋ ಅದರಲ್ಲಿ ವೆಂಕಟೇಶ್ವರನ ದಯ ಇವತ್ತಿನ ತನಕ ಹೇಗೆ ಹರಿದು ಬಂದಿದೆ ಎಂಬುದನ್ನು ಆಚಾರ್ಯರು ನಿರೂಪಣೆ ಮಾಡಿ ಎತ್ತಿ ತೋರಿಸ್ತಕ್ಕ ಪ್ರಸಂಗಗಳು ಒಂದೊಂದು ಅವತಾರದಲ್ಲೇನಿವೆ ಮತ್ಸ್ಯದಲ್ಲಿ ದೃಷ್ಟಿ ವಿಶೇಷ ಕೂರ್ಮದಲ್ಲಿ ಧ್ಯಾನ ವಿಶೇಷ ಹಾಗೆ ಉಳಿದಿದ್ದರಲ್ಲಿ ಇನ್ನೇನಿರಬಹುದು ಅನ್ನೋ ಕುತೂಹಲ ತಮಗಿರಬಹುದು ಈ ವಾಮನಾವತಾರವನ್ನು ನೋಡ್ತೇವೆ ಪ್ರಸಕ್ತ ಮಧುನಾ ವಿಧಿ ಪ್ರಣಿಹಿತೈ ಸಪರ್ಯೋಧಕೈ ಸಮಸ್ತ ನಿಗಮ ನಿಗಮಗಂಧಿರ ತ್ವಂದಯೇ ಅಶೇಷಮವಿಶೇಷತಃ त्रिजगदञ्जनद्रीषितुः चराचरमचीकरः ಚರಣಪಂಕಜೇನಾಂಕಿತಂ ವಾಮನಾವತಾರದ ಉಪಕಾರವನ್ನು ಇಲ್ಲಿ ಸ್ಮರಿಸ್ತಾ ಇದ್ದಾರೆ ಪ್ರಸಕ್ತ ಮಧುನಾ ಭಗವಂತನ ಪಾದದಲ್ಲಿ ಏನಿಲ್ಲ ವಿಷ್ಣೋ ಪದೇ ಪರಮೇ ಮಧ್ವವುತ್ಸಹ ಪ್ರತದ್ವಿಷ್ಣುಸ್ತವತೆ ವೀರ್ಯಾಯ ಭಗವಂತನ ಪಾದದಲ್ಲಿ ಜೇನು ಸುರಿತಾ ಇದೆಯಂತೆ ಯಾವಾಗಲೂ ಭಗವಂತನ ಪಾದದಲ್ಲಿ ಮಧ್ವ ಶಬ್ದಕ್ಕೆ ಆ ಮಧು ಜೇನನ್ನು ಸುರಿಸುವ ಪಾದ ಅಂತ ಅರ್ಥ ಮಧ್ವಾಚಾರ್ಯರಿಗೆ ಆ ಹೆಸರು ಬಂದದ್ದು ಭಗವಂತನ ಪಾದದಲ್ಲಿ ಜೇನು ಸುರಿಸ್ತಾ ಇದೆಯಲ್ಲ ಆ ಮಂಗಳಮಯವಾದ ಹೆಸರನ್ನು ಆಚಾರ್ಯರು ಧರಿಸಿದರು ಆ ಭಗವತ್ ಪಾದ ಎಲ್ಲರಿಗೂ ಉಂಟು ಆದರೆ ಬ್ರಾಹ್ಮಣಾವತಾರದಲ್ಲಿ ಏನು ಮಾಡಿದ ಎಲ್ಲೋ ವೈಕುಂಠದಲ್ಲಿ ಆ ಪಾದವಿದ್ದರೆ ಅಲ್ಲಿ ಹೋದವರು ಮಾತ್ರ ಪಾದದಲ್ಲಿರುವ ಜೇನು ಸಿಕ್ಕಬಹುದು ಉಳಿದವರಿಗೆ ಉಳಿದವರಿಗೆಲ್ಲವಲ್ಲ ಅನ್ನುವ ಕೊರತೆಯಿಂದ ಒಂದು ಪಾದದಿಂದ ಭೂಮಿಯನ್ನೆಲ್ಲ ಅಳೆದು ಎಲ್ಲರಿಗೂ ಜೇನು ಸಿಕ್ಕುವಂತೆ ಮಾಡಿ ಇನ್ನೊಂದರಲ್ಲಿ ಮೇಲಕ್ಕಿರ್ತಕ್ಕಂಥ ಉಪರಿಷ್ಟಾದ ಏಳು ಲೋಕಗಳಿರುವ ಸಿಕ್ಕುವಂತೆ ಮಾಡಿ ಉಳಿದಿದ್ದಷ್ಟನ್ನು ಔಣನುಳ್ಳತ್ತೆ ಬಲಿಚಕ್ರವರ್ತಿಯ ಹೃದಯದಲ್ಲಿಟ್ಟುಬಿಟ್ಟ ಮೂರನೇ ಪಾದ ಜೇನನ್ನು ಅವನೊಬ್ಬನ ಆಸ್ತಿ ಆಗ್ಬಿಟ್ಟು ನೋಡಿ ಅದು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟ ಗೆದ್ದ ಮೂರು ಲೋಕದ ರಾಜ್ಯಗಳನ್ನು ಭಗವಂತನಿಗೆ ಅರ್ಪಿಸಿ ಅವನ ಪಾದದಲ್ಲಿ ರೋಜೇನನ್ನು ಹೃದಯದಲ್ಲಿ ಇಟ್ಟುಕೊಂಡ ವೆಳ್ಳಿ ನಿರ್ಪಾತ ಬಗ್ಗಿದ ತಲೆ ಮೇಲೆ ಇಟ್ಟುಬಿಟ್ಟ ಪಾದ ಅಂತ ಕಥೆಯಲ್ಲಿ ಹೇಳ್ತಾರೆ ನಾಟಕದಲ್ಲಿ ನಿರೂಪಣೆ ಮಾಡುವಾಗ ಬಲಿಚಕ್ರವರ್ತಿಯ ಹೃದಯದಲ್ಲಿ ಪಾದ ಇಟ್ಟದ್ದನ್ನು ತೋರಿಸೋದಕ್ಕಾಗೋದಿಲ್ಲ ರಂಗಭೂಮಿ ಮೇಲೆ ಕೊಡೋದಕ್ಕೇನೂ ಇಲ್ಲವಲ್ಲ ಅಂತ ಕಥೆ ಆಗಿದೆ ಅಂತೀರಿ ಸಂದರ್ಭ ತುಂಬ ದೊಡ್ಡದಾಗಿ ಹೇಳಬೇಕು ವರುಣ ತಂದು ಬಿಗಿದು ಬಿಟ್ಟ ಗರುಡ ಭಾಗವತದಲ್ಲಿ ಹೇಳ್ತಾರೆ ಏನಯ್ಯ ಹೇಳಿದೆ ಮೂರು ಪಾದ ಭೂಮಿ ಅವನ ಹೆಜ್ಜೆ ಅಳತೆಯಲ್ಲಿ ಕೊಡ್ತೀನಿ ಅಂತ ಹೇಳಿ ಇಲ್ವೋ ಏನೋ ಒಂದು ಪಾದ ಕೊಟ್ಟ ಪಾದ ಸ್ವಲ್ಪ ದೊಡ್ಡದಿರ್ಬೋದು ಬೇರೆ ವಿಷಯ ಎರಡನೇ ಪಾದಕ್ಕೆ ಅವನೇ ತಗೊಂಡ ನೀ ಗೆದ್ದಿದ್ದ ರಾಜ್ಯ ನಿಮ್ಮ ಅಪ್ಪನ ರಾಜ್ಯವಲ್ಲ ಅದು ಮೂರನೇದಕ್ಕೆ ನೀನು ಮಾತು ಕೊಟ್ಟಿದ್ದೀಯೇ ವಚನ ಭ್ರಷ್ಟನಾಗಬೇಡ ಜಾಗವನ್ನು ತೋರಿಸು ಕೆಲವಣಂಗಿ ನಿಕ್ಕ ಜಾಗ ಇಲ್ಲ ತೋರಿಸೋದಿಕ್ಕೆ ಅಷ್ಟು ದೊಡ್ಡ ಚಕ್ರವರ್ತಿ ವದಾನ್ಯ ಏನು ಬೇಕಾದ್ರೂ ಕೊಡ್ತೇನೆ ಅಂತ ಹೇಳಿದವರಿಗೆ ಕೊಡುವುದಕ್ಕೆ ವಾಮನನ ಪಾದದಷ್ಟು ಅಳತೆಯ ಮೂರನೇ ಜಾಗ ಇಲ್ಲದೆ ತನ್ನದು ಎಂಬುವುದು ಏನೂ ಇಲ್ಲದೆ ಆಕಿಂಚನ್ಯ ಭಾವದಿಂದ ಅಯ್ಯೋ ಕುಡುಕವನ್ನುವೇ ಇಲ್ಲೆಯೇ ತಲೆಬಗ್ಗಿ ನಿಂತ ಶರಣಾಗತಿ ಭಾವದಲ್ಲಿ ಆಗ ಭಗವಂತ ಸಾರ ಸರ್ವಸ್ವವಾದ ತನ್ನ ಪಾದವನ್ನು ಅವಣನುಳ್ಳದ್ದು ಬಲಿಚಕ್ರವರ್ತಿ ಹೃದಯದಲ್ಲಿ ಇಟ್ಟದಂತೆ ಇದೇ ಮಹಾಧನ ಇದನ್ನು ಮರಿಬೇಡ ನೀನು ಪ್ರಸಕ್ತ ಮಧುನಾ ವಿಧಿ ಪ್ರಣಿಹಿತೈ ಸಪರ್ಯೋದಕೈ ಮೊದಲೇ ಜೇನು ಸುರಿತಾ ಇದೆ ಅದು ಪ್ರಸಕ್ತ ಮಧುನಾ ವಿಧಿ ಪ್ರಣಿಹಿತೈ ಸಪರ್ಯೋದಕೈ ಅದು ಮೇಲಕ್ಕೆ ಬೇರೆ ಹೋಯ್ತಾ ಪಾದ ಬ್ರಹ್ಮದೇವ ಅದನ್ನು ಕಮಂಡಲು ತೀರ್ಥದಿಂದ ತೊಳೆದಾದು ಗಂಗಾ ತೀರ್ಥವಾಯಿತು ಗಂಗಾ ತೀರ್ಥಕ್ಕೆ ಸೇರಿಸಿದಾಗಾಯಿತು ಪ್ರಸಕ್ತ ಮಧುನ ವಿಧಿ ಪ್ರಣಿಹಿತೈ ಸಪರ್ಯೋಧಕೈ ಯಾವತ್ತೋ ನೆನ್ನೆದು ಮೊನ್ನೆದು ತಂದಿದ್ದ ನೀರಲ್ಲ ತಂಗ ನೀರಲ್ಲ ನಲ್ಲಿ ನೀರಲ್ಲ ಸಪರ್ಯೋಧಕೈ ಸಪರ್ಯ ಅಂದರೆ ಪೂಜೆ ಪೂಜಾರ್ಥವಾಗಿ ಭಗವತ್ಪಾದಕ್ಕೆ ಶುದ್ಧವಾದದ್ದನ್ನು ಹಾಕಿದ್ದು ಸಮಸ್ತ ನಿಗಮ ಗಂಧಿನ ತ್ವಂದೆಯೇ ಸಮಸ್ತ ದುರಿತಚ್ಚಿದ ಆ ಪಾದ ಎಂಥದ್ದು ಪಾದ ತೀರ್ಥ ಎಂಥದ್ದು ಸಮಸ್ತ ದುರಿತಗಳನ್ನು ಛೇದನ ಮಾಡುವ ಶಕ್ತಿ ಉಳ್ಳವು ಭಗವತ್ಪಾದವನ್ನು ತಲೆ ಮೇಲೆ ಧರಿಸಿದರೆ ಪಾ ಪಾಪಗಳೆಲ್ಲ ಹೋಗ್ತವೆ ಮೊದಲು ಜೈನ್ ಸುರಿತಾ ಇದೆ ಗಂಗಾ ತೀರ್ಥ ಬೇರೆ ಹಾಕಿದ ಯಾರಾದರೂ ಭಕ್ತರು ಪಾದವನ್ನು ಹತ್ತಿರದಿಂದ ಬಂದು ಮೂಸಿ ನೋಡಿದರೆ ನಿಗಮಗಂಧಿನ ತೊಂದಯೇ ನಾಲ್ಕು ವೇದಗಳ ಪರಿಮಳ ಇದೆಯಂತೆ ಆ ಪಾದದಲ್ಲಿ ಅಪ್ಪ ಭಗವಂತನ ಪಾದ ಎಂಥ ಪಾದ ನಿಗಮಗಂಧಿನ ತ್ವಂದಯೇ ಅಶೇಷಂ ಅವಿಶೇಷತಃ ತ್ರಿಜಗತ್ ಅಂಜನಾದ್ರೇಷಿತು ಒಂದು ಪದಾರ್ಥವನ್ನು ಬಿಡದಂತೆ ಲೋಕದಲ್ಲಿರುವ ಎಲ್ಲ ವಸ್ತುಗಳ ಮೇಲೆ ಚರಾಚರ ಮಚೀಕರ ಚರಣ ಪಂಕಜೇನ ಅಂಕಿತಂ ಆ ಭಗವಂತನ ಪಾದದಿಂದ ಅಂಕಿತ ಇದು ಎಲ್ಲ ವಸ್ತುಗಳ ಮೇಲೆ ಅವನ ಪಾದದ ಮುದ್ರೆ ಬಿದ್ದು ಬಿಡಿತು ಕಲ್ಲು ಮುಳ್ಳು ಬೆಟ್ಟ ನದಿ ನೀರು ಇರುವೆ ಬ್ರಹ್ಮನವರೆಗೆ ಎಲ್ಲ ಪದಾರ್ಥಗಳ ಮೇಲೆ ಭಗವಂತನ ಪಾದ ಮುದ್ರೆ ಬಿದ್ದಿದ್ದರಿಂದ ಆ ಮುದ್ರೆ ನೋಡಿದವರು ಇದು ನಮ್ಮದಲ್ಲ ಇದು ದೇವರ ಮುದ್ರೆ ಹಾಕಿದ್ದಾನೆ ಇದು ಅವನ ಸೋತು ಇದು ಅವನ ಸೋತು ಇದಂ ಸರ್ವಂ ಉಪನಿಷತ್ತಲ್ಲಿ ಹೇಳಿದ್ದನ್ನು ಮಾಡಿ ತೋರಿಸ್ಬಿಟ್ಟ ಕ್ರಾಮಂಜಗತ್ ಕಪಟವ ಮನತಾಮುಪೇತಃ ಅನ್ಯತ್ರ ಅದೇ ಅವತಾರವನ್ನು ಆಚಾರ್ಯ ವರ್ಣೆ ಮಾಡ್ತಾರೆ ಕ್ರಾಮಂಜಗತ್ ಕಪಟ ವಾಮನತಾಮುಪೇತ ತ್ರಿಧಾಕರೀಶ ಸಭವ ನಿಧದೆ ಪದಾನಿ ನಿಜವಾಗಿ ಕುಳ್ಳ ಏನೇನು ಪೆರುಮಾಳ್ ದೊಡ್ಡ ಮನು ನೋಡೋದಕ್ಕೆ ಕುಳ್ಳಾಗಿ ಬಂದಿದ್ದೀಯ ವಂಚನೆ ಮಾಡೋದಕ್ಕೆ ಮೂರು ಪಾದಗಳನ್ನಿಟ್ಟೆ ಅದ್ಯಾಪಿ ಮೇ ವಿಮಲೇನ ಯಸ್ಯ ಪಾದೋದಕೇನ ವಿಧೃತೇನ ಶಿವ ಭವಂತಿ ವಾಮನಾವತಾರದಲ್ಲಿ ಮಾಡಿದ ಉಪಕಾರವೇನು ಅಂದರೆ ಇವತ್ತಿಗೇನು ಉಪಕಾರ ವಾಮನಾವತಾರ ಮುಗಿದು ಹೋಯಿತು ಹೋಗಿ ಬರ್ತೇನೆ ಅಮ್ಮ ಅಂತ ಹೇಳಿ ಅದಿತಿ ಕಶ್ಯಪರ ಅಪ್ಪಣೆಯನ್ನು ತಗೊಂಡು ಹೊರಟ ಸ್ವಾಮಿ ಮತ್ತೆ ಆಶ್ರಮಕ್ಕೆ ಮರಳೇ ಇಲ್ಲ ಕುಳ್ಳನಾಗಿ ಹೊರಟವನು ಉಪನಯನ ಮಾಡಿಸಿಕೊಂಡು ಕೋಪಿಯನ್ನು ಹಾಕ್ಕೊಂಡು ಛತ್ರಿ ಹಿಡ್ಕೊಂಡು ಹೊರಟವನು ತಿರುಂಬಿ ಬರ ಬಾಯಲ್ಲಿ ಬರ್ತೀನಿ ಅಂತ ಹೇಳಿದ್ನೆ ಶೋಭನಕ್ಕೋಸ್ಕರವಾಗಿ ಅಲ್ಲಿ ಬಲಿಚಕ್ರವರ್ತಿ ಸಭೆಗೆ ಹೋಗಿ ದೊಡ್ಡವನಾಗಿ ಬಿಟ್ಟ ತ್ರಿವಿಕ್ರಮನಾಗಿ ಬಿಟ್ಟ ವಾಮನ ಎಲ್ಲಿ ಹೋದ ತ್ರಿವಿಕ್ರಮನಾದ ಅದು ಸರಿ ವಾಮನ ಎಲ್ಲಿ ಹೋದ ಇಲ್ಲ ಸ್ವಾಮಿ ತ್ರಿವಿಕ್ರಮ ಆದ ತ್ರಿವಿಕ್ರಮ ಸರಿ ಸ್ವಾಮಿ ವಾಮನ ಎಲ್ಲಿ ಹೋದ ಕೇಳೋರ್ಗೇನು ಹೇಳ್ತೀರಿ ಇಲ್ಲ ವಾಮನನೇ ತ್ರಿವಿಕ್ರಮ ನಮಗದೆಲ್ಲ ತಿಳಿಯಾದೆ ಇಲ್ಲಿ ವಾಮನ ಬಂದನಲ್ಲ ಅಂದ ಪೈ ಹೆಂಗ ಪೋನಾನ್ ಅಂದ ಮಾನವ ಹೆಂಗ ಪೋನಾನ್ ಎಲ್ಲಿ ಹೋದ ಅವನು ದೊಡ್ಡವನಾಗಿ ಬಿಟ್ಟ ದೊಡ್ಡವನಾದ ಅಂದ್ರೇನು ಬಲಿ ಚಕ್ರವರ್ತಿ ಹೃದಯದಲ್ಲಿ ಒಂದು ಪಾದವನ್ನಿಟ್ಟ ಬ್ರಹ್ಮಲೋಕಕ್ಕೆ ಒಂದು ಪಾದವನ್ನಿಟ್ಟ ಭೂಮಿಯಲ್ಲೆಲ್ಲ ಒಂದು ಪಾದದಲ್ಲಿ ಎಳೆದ ಆಮೇಲೆ ಎಲ್ಲಿ ಹೋದ ಒಳ್ಳೆ ಚೆನ್ನಾಯ್ತಲ್ಲ ಎಲ್ಲಿ ಹೋಗಬೇಕು ಅಲ್ಲೇ ಹೋದ ಅವನು ವೈಕುಂಠಕ್ಕೆ ಹೋಗಿ ಸೇರಿಬಿಟ್ಟ ಅವನ ಕೆಲಸ ಮುಗಿಯಿತು ಅವತಾರದ್ದು ಬಲಿಯನ್ನು ನಿಗ್ರಹ ಮಾಡುವ ರೂಪದಲ್ಲಿ ಅನುಗ್ರಹವನ್ನು ಮಾಡಿದ ಅನುಗ್ರಹ ಮಾಡುವ ರೂಪದಲ್ಲಿ ಇಂದ್ರನನ್ನು ನಿಗ್ರಹ ಮಾಡಿ ಪಟ್ಟಕ್ಕೆ ಕಟ್ಟಿದ ಕೂತ್ಕೋ ಇಲ್ಲಿ ಎಂಬುದಾಗಿ ಕ್ರಾಮಂಜಗತ್ ಕಪಟ ವಾಮನತಾಮುಪೇತ ತ್ರೇಧಾಕರೀಶ ಸಭವಾನ್ ನಿಧೇ ಪದಾನಿ ತ್ರೇಧಾ ವಿಷ್ಣುರು ಗಾಯೋ ವಿಚಕ್ರಮೇ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿಧೇ ಪದಂ ಸಮೂಢಮಸ್ಯ ಪಾಕಂ ಸುರೇ ವೇದದಲ್ಲಿ ವಾಮನಾವತಾರದಷ್ಟು ಪದೇ ಪದೇ ವರ್ಣನೆ ಮಾಡಿರುವ ಅವತಾರ ಇನ್ನೊಂದಿಲ್ಲ ಒಂದು ಯಾಗ ಯಜ್ಞ ಹೋಮ ಹವನ ಮಾಡುವಾಗ ಮಧ್ಯದಲ್ಲಿ ವಿಚ್ಛೇದ ಉಂಟಾದರೆ ಸೌದೆ ಸಾಕಾಗಲಿಲ್ಲ ತುಪ್ಪ ಸಾಕಾಗಲಿಲ್ಲ ಹಾಲು ಮೊಸರು ಸಾಕಾಗಲಿಲ್ಲ ಪುರೋಹಿತರು ಸ್ವಲ್ಪ ತಡೀರಿ ಅಂದರು ಯಾರಿಗೋ ಏನೋ ಮಾತನಾಡಿದರು ಒಂದು ಸೆಕೆಂಡ್ ವಿಚ್ಛೇದ ಉಂಟಾದರೆ ಆ ಯಜ್ಞವನ್ನು ಸೇರಿಸಿ ಪೂರ್ತಿ ಮಾಡುವ ಮಂತ್ರ ತ್ರೇಧಾ ವಿಷ್ಣುರು ಗಾಯೋ ವಿಚಕ್ರಮೇ ಇದಂ ವಿಷ್ಣು ಈ ಮಂತ್ರ ಹೇಳಿಯೇ ಪೂರ್ತಿ ಮಾಡಬೇಕು ಎಲ್ಲಿ ಕಶ್ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ವೈದಿಕರು ಎಲ್ಲೆಲ್ಲಿ ಹೋಮ ಹವನ ಮಾಡಿದರೂ ಮಧ್ಯ ಅಡ್ಡ ಮಾತು ಬಂದರೆ ವಿಘ್ನ ಉಂಟಾದರೆ ವಿಘ್ನ ಪರಿಹಾರಕವಾದದ್ದು ವಿಘ್ನ ನಿವಾರಿಸಿ ಯಜ್ಞಪೂರಕವಾದದ್ದು ಭಗವಂತನ ಪಾದ ಸಂಬಂಧಿ ಮಂತ್ರ ತ್ರೇಧಾ ಕರೀಷಸಭವಾನ್ ಪದಾನಿ ಉಪಕಾರವೇನಾಯಿತು ಅದ್ಯ ಅಭಿಜಂತ ವೈಮೇ ವಿಮಲೇನ ಆ ಪಾದವನ್ನು ಬ್ರಹ್ಮ ತೊಳೆದನಲ್ಲ ತೀರ್ಥ ಆ ತೀರ್ಥ ಮಾತ್ರ ಇವತ್ತಿಗೂ ಇದೆ ವಾಮನಾವತಾರದ ಕುರುಹು ಗಂಗಾ ನದಿ ವಾಮನಾವತಾರ ಇತ್ತು ಅನ್ನೋಕೇನು ಸಾಕ್ಷಿ ಗಂಗಾ ನದಿ ಇದೆ ರಾಮಾವತಾರ ಇತ್ತು ಅನ್ನೋಕೇನು ಸಾಕ್ಷಿ ಸೇತುವೆ ಇದೆ ಕೃಷ್ಣಾವತಾರ ಇತ್ತು ಅನ್ನೋಕೇನು ಸಾಕ್ಷಿ ಇದೆ ಭಗವದ್ಗೀತೆ ಇದೆ ಮತ್ಸ್ಯಾವತಾರ ಆಯಿತು ಸಾಕ್ಷಿ ಏನಿದೆ ನಿಮ್ಮ ಹೃದಯದಲ್ಲಿ ಅವನ ಕಣ್ಣು ಬಿದ್ದಿದೆ ಹೀಗೆ ಕನೆಕ್ಟ್ ಮಾಡ್ತಾರೆ ನೋಡಿ ದಶಾವತಾರ ಬೇರೆ ಇನ್ಯಾವ ಸ್ತೋತ್ರದಲ್ಲಿ ಇದನ್ನು ನಾವು ನೋಡು ಅದ್ಯ ಅಭಿಜಂತ ವಯಿಮೇ ವಿಮಲೇನ ಯಸ್ಯ ಸಿಂಹೇಂದ್ರ ಮಧ್ಯಮ ಅಂತ ಹೆಸರು ಈ ರಾಗಕ್ಕೆ ವೀರರ ಸಂಪ್ರಧಾನ ಪಾದೋದಕೇನ ವಿದೃತ ಶಿವ ಭವಂತಿ ಆ ಪಾದೋದಕವನ್ನು ತಲೆ ಮೇಲೆ ಧರಿಸಿದವರು ಇವತ್ತಿಗೂ ಶಿವತ್ವವನ್ನು ಪಡೆಯುತ್ತಾರೆ ಶಿವತ್ವ ಕರ್ಣಕ್ಷಮಂ ತ್ರಿದಿವಸಿಂಧು ಸಂಬಂಧಿನ ಇನ್ನೊಂದು ಕಡೆ ಹೇಳ್ತಾರೆ <clears throat> ಎನ್ನೆಂದಾಯಿ ಪಾಪಂ ಶಾಪಂ ತೀರೆನ್ನ ಬ್ರಹ್ಮದೇವನಿಗೆ ಒಂದು ಕಾಲದಲ್ಲಿ ಐದು ತಲೆ ಇತ್ತು ಕೇಳೇ ಇಲ್ವಲ್ಲ ಈ ಕೇಳಲಿ ಅಂತ ಹೇಳ್ತಾ ಇರೋದು ಶಿವ ಹುಟ್ಟಿದ್ರಲ್ಲ ಬ್ರಹ್ಮದೇವನ ಹುಬ್ಬು ಗಂಟಿಕ್ಕೆ ಕೋಪದಿಂದ ಹುಟ್ಟಿದ ರುದ್ರದೇವನಿಗೆ ಅವನಿಗೆ ಐದು ತಲೆ ಇತ್ತು ಅವನಿಗೆ ಪುರಾಣಗಳಲ್ಲಿ ಪಂಚಾನನ ಅಂತ ಹೇಳ್ತಾರೆ ಶಿವ ಶಿವನಿಗೆ ನೋಡಿದ ತಂದೆಗೂ ಐತ್ತಲೆ ನನಗೂ ಐತ್ತಲೆ ಲೋಕದಲ್ಲಿ ನನಗೇನು ಮರ್ಯಾದೆ ಆಯಿತು ತಂದೆದು ಒಂದು ತಲೆ ಕಮ್ಮಿ ಆಗಲಿ ಅಂತ ಬಲಗೈಯಿಂದ ಚಿವುಟಿ ಬಿಟ್ಟ ಉಗುರಿನಿಂದ ಅದು ಬ್ರಹ್ಮ ದೋಷ ಪ್ರಾಪ್ತವಾಯಿತು ಬ್ರಾಹ್ಮಣನ ಕೊಂದರೆ ದೋಷ ಬ್ರಹ್ಮನನ್ನ ಒಂದು ತಲೆ ತೆಗೆದ ದೋಷ ಅದು ಕೈಗೆ ಎಂಟ್ಕೊಂಡ್ಬಿಡ್ತು ಅದು ಕಪಾಲ ಬ್ರಹ್ಮ ಕಪಾಲ ಅದು ಹೋಗೋದಕ್ಕೆ ಒದರೋದಕ್ಕೆ ಏನೇನೋ ಮಾಡಿದ ಯಾವ ಆಪರೇಷನ್ಗೆ ಬರಲಿಲ್ಲ ಕಂಡು ಕಂಡ ತೀರ್ಥ ಸ್ನಾನ ಯಜ್ಞ ಯಾಗ ಎಲ್ಲಿ ಯಾರು ಕರೆದ್ರೆ ಹೋದರೆ ಹವಿ ಸ್ವೀಕಾರ ಮಾಡಬೇಕು ಕಪಾಲ ಕೈಯಲ್ಲೇ ಕೂತಿದೆ ಭಿಕ್ಷೆ ಎತ್ತಬೇಕು ಶಿವ ಅದೆಷ್ಟೋ ವರ್ಷ ಆಯಿತು ಮಳೆ ಚಳಿಗಾಳಿ ಕಪಾಲದಲ್ಲಿ ಅವರ ಅಪ್ಪನ ರಕ್ತ ಮಾಂಸ ಇದ್ದಿದ್ದೆಲ್ಲ ಸೋರಿ ಹೋಗಿ ಕಣ್ಣು ಕಿವಿ ಮೂಗು ಇದ್ದ ಜಾಗದಲ್ಲಿ ತೂತುಗಳು ಉಂಟಾಗಿ ಕಪಾಲದಲ್ಲಿ ಭಿಕ್ಷೆ ಹಾಕಿದರೂ ದಕ್ಕದೆ ಬಾಯಿ ತನಕ ಬರದೆ ಒದ್ದಾಡಿ ಒದ್ದಾಡಿ ನೈಮಿಷಾರಣ್ಯತ್ತುಳೆಂದಾಯ್ ನೈಮಿಷಾರಣ್ಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಆಳ್ವಾರ ಪಾಶರು ಹೇಳ್ತಾರೆ ಆ ಪಾಪವನ್ನು ನೀಗಿದ ಜಾಗ ಯಾವುದು ಬ್ರಹ್ಮಕಪಾಲ ಕಪಾಲ ಬದರಿ ಕ್ಷೇತ್ರದಲ್ಲಿ ಭಗವಂತನ ಸೇವೆ ಮಾಡಿ ಗಂಗೆಯಲ್ಲಿ ಮಿಂದ ಕೂಡಲೇ ಆ ಗಂಗಾತೀರ್ಥ ಪರಮಾತ್ಮನ ಪಾದೋಕ ತೀರ್ಥ ತಲೆ ಮೇಲೆ ಬಿದ್ದು ಕೂಡಲೇ ಬ್ರಹ್ಮಕಪಾಲ ಬಿಟ್ಟು ಹೋಯಿತು ಶಿವತ್ವ ಕ್ಷಮಂ ಅಶಿವನು ಅಮಂಗಳನು ಬ್ರಹ್ಮಹತ್ಯಾ ದೋಷಪೂರಿತನೂ ಆದವನಿಗೆ ಶಿವತ್ವವನ್ನು ಮಂಗಳತ್ವವನ್ನು ಉಂಟು ಮಾಡಿತು ಪರಮಾತ್ಮನ ಪಾದೋದಕ ನಮಗೇನು ಅಂದರೆ ನಮಗೂ ಹಾಗೆ ಮಾಡುತ್ತೆ ಬ್ರಹ್ಮಹತ್ಯ ಒಂದೇ ಮಾಡಿದ್ದ ರುದ್ರದೇವ ನಾವು ಮಾಡಬಾರದು ಎಲ್ಲ ಪಾಪಗಳನ್ನು ಮಾಡಿದ್ದೇವೆ ಏನಾದರೂ ಪಾಪ ಇದ್ದರೆ ಧರ್ಮಶಾಸ್ತ್ರ ತಿಳಿದವರನ್ನು ಕೇಳಿ ಸ್ವಾಮಿ ಏನು ಬಿಟ್ಟು ಹೋಗಿ ನನ್ನ ಜೀವನ ಚರಿತ್ರೆಯಲ್ಲಿ ದಯವಿಟ್ಟು ಆ ಪಾಪವನ್ನು ಉಪದೇಶ ಮಾಡಿ ಅಂತ ಕೇಳ್ಕೊಂಡು ಹೋಗಿ ಆ ಪಾಪವನ್ನು ಇವತ್ತಿಗೂ ಬಿಡಿಸ್ಕೊಳ್ಬಹುದು ಪಾದೋದಕೇನ ವಿದೃತೇನ ಶಿವ ಭವಂತಿ ಸತ್ಕುರ್ವತಾಂ ತವ ಪದಂ ಚತುರಾನನತ್ವಂ ದೇಹಳಿ ಶಸ್ತುತಿ ಪಾದೋದಕಂಚ ಶಿರಸ ವಹತಾಂ ಶಿವತ್ವಂ ಪರಮಾತ್ಮನ ಪಾದಕ್ಕೆ ಸೇವೆ ಮಾಡಿ ತೀರ್ಥವನ್ನು ಹೊಯ್ದದ್ರಿಂದ ಚತುರಾನನತ್ವ ಮನು ಬ್ರಹ್ಮ ಪದವಿ ಸಿಕ್ಕಿತು ಪಾದೋದಕಂಚ ಶಿರಸ ವಾಹತಾಂ ಶಿವತ್ವಂ ತಲೆ ಮೆದ್ದರಿಸಿದವನಿಗೆ ಶಿವತ್ವ ಉಂಟಾಯಿತು ಏಕತ್ರ ವಿಕ್ರಮಣ ಕರ್ಮಣಿ ತದ್ವಯಂತೆ ದೇಹಳ್ಯಧೀಶಯುಗಪತ್ ಪ್ರಥಿತಂ ಪೃಥಿವ್ಯಾಂ ತ್ರಿವಿಕ್ರಮ ಎಂಬುದಾಗಿ ಹೆಸರು ಪರಮಾತ್ಮನಿಗೆ ಮೂರು ವಿಕ್ರಮಗಳನ್ನು ರೆಕಾರ್ಡ್ಗಳನ್ನು ಸ್ಥಾಪನೆ ಮಾಡಿದ ಬಲಿ ನಿಗ್ರಹವನ್ನು ಮಾಡಿದ ಬ್ರಹ್ಮ ನಿಗ್ರಹವನ್ನು ಮಾಡಿದ ರುದ್ರ ನಿಗ್ರಹವನ್ನು ಮಾಡಿದ ಆದರೆ ನಿಗ್ರಹವು ಅನುಗ್ರಹವಾಗುವಂಥ ಮೂರೂ ಜನರಿಗೆ ಅನುಗ್ರಹ ಮಾಡಿದ್ದುದು ತ್ರಿವಿಕ್ರಮನ ಅಂದರೆ ಅಹಂಕಾರಿ ಚೇತನರು ಅಹಂಕಾರವನ್ನು ಕೇತ ಅದೇ ಓಂಗಿ ಉಲಹಳಂದ ಉತ್ತಮನ್ ಇಲ್ಲೊಂದು ಅಡ್ಡ ಪ್ರಶ್ನೆ ಅದೆಲ್ಲ ಬೇಡ ಸರಿಯಾದ ಪ್ರಶ್ನೆ ಹೇಳಿ ಸ್ವಾಮಿ ಉಪನ್ಯಾಸ ಬೇಗ ಮುಗಿಬೇಕು ಸನ್ಮಾನ ಆಗಬೇಕು ಮನೆಗೆ ಹೋಗಬೇಕು ನಾ ಮೊದಲೇ ಹೇಳಿದೆ ನನ್ನ ಮಾತು ಕೇಳಲಿಲ್ಲ ನೀವು ಇದನ್ನು ಹೇಗೆ ಮುಗಿಸೋದು ಅಡ್ಡ ಪ್ರಶ್ನೆ ಕೇಳಲೇಬೇಕು ಭೂಮಿ ಮೇಲೆ ಮೊದಲನೇ ಪಾದ ಇಟ್ನೆ ಆಕಾಶದ ಪಾ ಮೊದಲನೇ ಪಾದ ನೀಡಿದ್ನೆ ಹ್ಮ್ ಕೆಳಗಡೆ ಪಾದವನ್ನು ಹಿಡಿದು ಮೇಲಕ್ಕೆ ಪಾದ ನೀಡೋನು ನಿಲ್ತಾನೆ ಯೋಚನೆ ಮಾಡಿ ದಬಕತ್ ಬೀಳ್ತಾನೆ ಅದು ಮಾ ಮೊದಲಡಿಪ್ಪೋದನ್ರು ಕವಿಳ್ತಲರ್ತಿ ಆಳ್ವಾರರು ಮಾ ಮೊದಲಡಿಪ್ಪೋದನ್ರು ಪೋದು ಅಂದ್ರೆ ತಮಿಳಲ್ಲಿ ಪುಷ್ಪ ಮಾ ಮೊದಲಡಿ ಅಸಾಮಾನ್ಯವಾದ ಪಾದವೇ ಮಹತ್ತಾದ ಮೊದಲನೇ ಪಾದ ಪೋದನ್ರು ಕವಿಳ್ತೆ ಅಲರ್ತಿ ದೊಡ್ಡ ತಾವರೆ ಪುಷ್ಪವನ್ನು ಹೀಗೆ ದಬ್ಬ ಹಾಕಿದ ಹಾಗೆ ಭಗವಂತನ ಮೊದಲನೇ ಪಾದ ಕವಿಳ್ತೆ ಎಲ್ಲ ಜೀವಾತ್ಮರ ತಲೆ ಮೇಲೆ ಅದನ್ನು ಸ್ವಾಮಿ ಇಟ್ಟಾಗ ಅಲರ್ತಿ ಅದನ್ನು ಬೆಳೆಸಿಬಿಟ್ಟ ಪುಷ್ಪದಂತೆ ಮಣ್ಮುಳಿದು ಮಹಪ್ಪಡುತ್ತ ಭೂಮಿಯೆಲ್ಲ ಅದನ್ನು ಪಸರಿಸಿದ ಒಣ್ಸುಡರಡಿಪ್ಪೋದು ಒಂದು ವಿಂಶಲೀ ಇನ್ನೊಂದು ವಂಶುಡರಡಿ ಜ್ಯೋತಿರ್ಮಯವಾದ ಪಾದ ವಿಂಶಲೀ ಆಕಾಶ ಮೇಲೆ ದ್ಯುಲೋಕಕ್ಕೆಲ್ಲ ಹೋಯಿತು ವಾನವರ್ ಮುರ ಮುರೈ ವೈಪಡನೆರೀ ಒಂದೊಂದು ಲೋಕಕ್ಕೆ ಹೋಗ್ತಾ ಹೋಗ್ತಾ ಅವರು ಜೈ ಜೈ ಜೈ ಹೇಳ್ತಾ ಇದ್ದಾರೆ ಅವರು ಲೋಕದಲ್ಲಿ ಲೋಕದಲ್ಲಿ ಬ್ರಹ್ಮಲೋಕದಲ್ಲಿ ಮೂವತ್ತ್ಮೂರು ಕೋಟಿಗಳು ಒಳಿಪಡನೆರಿ ತಾಮರೈ ಕಾಡಿ ಮಲರ್ ಕಣ್ಣೊಡು ತಾವರೆ ಪುಷ್ಪದ ಕಾಡು ಬೆಳೆದಾಗ ಆಯ್ತಂತೆ ಒಂದು ಪುಷ್ಪ ನೋಡಿದವ್ರ ಕಣ್ಣು ಒಂದೊಂದು ರೀತಿ ಕಾಣ್ತಾ ಕನಿಮಾಯ ಉಡೆಯದು ಮಾಯ್ ಇರಂಗ್ಯಾ ಇರು ಆ ಇರಮ್ಮಲರ್ದನ್ನ ಎರಡು ಕಣ್ಣುಗಳು ಸ್ವಾಮಿಯ ಕಣ್ಣುಗಳು ಸಾವಿರ ಸೂರ್ಯರಂತೆ ಕರ್ಪ ಹಕ್ಕಾವೆ ಪರ್ಪಲವನ್ನ முடித்தோளாயிரந்தழைத்த நடியோர் கல்லது ಅಡಿಯದು ಅಡಿಯದೋ ಉಲಹೇ ತಿರುವಾಶ್ರಯಂ ಪದ್ಯದಲ್ಲಿ ಇದನ್ನು ನಮ್ಮಾಳ್ವಾರ ಅನುಭವಿಸ್ತಾರೆ ಪೂರ್ತಿ ವಾಮನಾವತಾರ ವರ್ಣನೆ ಆರು ಭಾಷಣ ಅದನ್ನು ಬೇಂದ್ರೆಯವರು ಒಂದು ರೀತಿ ವರ್ಣನೆ ಮಾಡಿದ್ದಾರೆ ಕುರೆ ಕೈಳಲ್ಗಳು ಮನ್ಕೊಂಡ ಬಾಮನ ನಮ್ಮಾಳ್ವಾರರು ಕುರೆ ಕೈಳಲ್ಗಳು ನೀಟ್ಟಿ ಪುಟ್ಟ ಪಾದ ತ್ರಿವಿಕ್ರಮನ ಪಾದ ಇನ್ನೂ ವಾಮನ ಪಾದ ಅದು ಬಲಿಚಕ್ರವರ್ತಿ ನೋಡ್ತಾರೆ ಎಲ್ಲ ಬಾಳೆಹಣ್ಣಿನ ಸಣ್ಣ ಚಿಪ್ಪಿದ್ದಾಗಿದೆ ಸ್ವಾಮಿಯ ಪಾದದಲ್ಲಿ ಬೆರಳುಗಳು ಕೈ ನೀಡಿದ ದೊಡ್ಡ ದೊಡ್ಡವರೆಲ್ಲ ಒಂದು ಗಡವನಂಥವ್ರು ದೊಡ್ಡ ದೊಡ್ಡ ಕೈ ನೀಡಿ ಭೂದಾನ ಕೊಡಿ ಹಿರಣ್ಯ ದಾನ ಕೊಡಿ ಮತ್ತೊಂದು ದಾನ ಕೊಡಿ ಈ ಹೆಂಗೇಡ ಒಂದು ದಿಂದ ಶಿನ್ನ ಕೈ ಇದೆ ಚಿಕ್ಕ ಕೈ ನೀಡಿದ್ದಾನೆ ಕೈಯಲ್ಲಿ ಪವಿತ್ರವಿದೆ ರೇಖಾರಥಾಂಗ ಸರಸಿ ಋಹಶಂಕ ಚಿಹ್ನೆ ಕ್ಷೇಮಂಕರೇ ತವ ಕರೆ ಜಗತಾಂತ್ರಯಾಣ ಮೂರು ಲೋಕ ಕ್ಷೇಮವನ್ನು ಅಭಯ ಮಾಡುವಂತಹ ಸ್ವಾಮಿಯ ಕೈ ಸಣ್ಣದಾಗಿ ಅದರಲ್ಲಿ ಕೊರತೆ ಇರುವಂತೆ ನನಗೇನೋ ಶಾರ್ಟೇಜ್ ಇದೆ ಕೂರೆ ಕೈಯಲ್ಗಳು ನೀಟ್ಟಿ ಮಣ್ಕೊಂಡವ ಮನ ಏನು ಬೇಕು ನನ್ನ ಕಾಲಲ್ಲಿ ನಾನು ಅಳೆಯುವಂತೆ ಮೂರಡಿ ಪಾದವನ್ನು ಕೊಡು ನೀನು ಅಳಿಬಾರದು ನಂದೇ ಕಾಲು ನಾನೇ ಅಳ್ಕೊಳ್ತೇನೆ ಕುರೆ ಕಳಲ್ ಕೈ ಕುಪ್ಪು ಬಾರ್ಗಳಿಗೂ ಕೂಡ ರಮಾಯನೇ ಆ ಪಾದಕ್ಕೆ ಯಾರು ನಮಸ್ಕಾರ ಮಾಡ್ತಾರೆಯೋ ಅವರ ಜೊತೆಯಲ್ಲಿ ನಿಂತ್ಕೊಳ್ತಾನೆ ಫೋಟೋಗ್ರಾಫ್ ತೆಗೆಸಿಕೊಳ್ಳುವಂತೆ விரகுள் ಪೂವಂ ನೀರು ಕೊಂಡು ಎತ್ತ ನಿನಗೆ ಹಾಗಯ್ಯ ಪೂಜೆ ಮಾಡೋದು ಆಕಾಶಕ್ಕೊಂದು ಪಾದ ನೀಡಿದ್ದೀಯೆ ಎಲ್ಲ ಒಂದು ಪಾದ ನೀಡಿದ್ದೀಯೆ ಈ ಪಾದವನ್ನು ಪೂರ್ತಿ ಮಾಡುವಷ್ಟು ಪುಷ್ಪಗಳನ್ನೆಲ್ಲ ತರಲಿ ತುಳಸಿಯನ್ನೆಲ್ಲ ತರಲಿ ಅಭಿಷೇಕಕ್ಕಾಗುವಷ್ಟು ತೀರ್ಥವನ್ನೆಲ್ಲ ತರಲಿ ಬೆರೆಹೊಳ್ ಪೂವಂ ನೀರಂ ಕೊಂಡು ಎತ್ತ ಮಾಟೇಲಂ ಉನ್ ಕುರೆಹೊಳ್ ಉರೆಹೊಳ್ ಶೋಧಿತ್ತಿರುವಂ ಎನ್ನದಾವಿ ಮೇಲದೇ ನಿನ್ನ ದಿವ್ಯ ಸ್ವರೂಪ ನನ್ನ ಅಂತರಾತ್ಮದ ಮೇಲಿದೆ ಸ್ವಾಮಿ ಅದೇ ಪೂಜೆ ಎಂದು ಈ ದೇವರಿಗೆ ನೀವು ಕಷ್ಟಪಟ್ಟು ಹೂವು ಗೀವು ತುಳಸಿ ತೊಗೊಂಬರ್ಬೋದು ಅರ್ಚನೆ ಮಾಡ್ಬೋದು ಹೂವಿನ ರೇಟ್ ನೋಡಿದರೆ ಪೂಜೆಯೇ ಬೇಡ ಅನಿಸುತ್ತೆ ಅಷ್ಟು ಕೊಟ್ಟು ಸಾಯಂಕಾಲದೊಳಗೆ ಪುಷ್ಪ ಬಾಡಿಬಿಡುತ್ತೆ ಒಂದು ಎರಡು ಸಾಲಿಗ್ರಾಮ ಇದ್ದರೆ ಕಷ್ಟಪಟ್ಟು ಒಂದೆರಡು ತುಳಸಿ ದಳ ಇಡ್ಬೋದು ಎಲ್ಲ ತ್ರಿವಿಕ್ರಮನಾದ ವಾಮನಿಗೆ ಯಾರಪ್ಪ ಪೂಜೆ ಮಾಡ್ತಾರೆ உரைகொள் உருவம் எனதாவி மேலதே ನನ್ನ ಆತ್ಮದ ಮೇಲೆ ಯಾವಾಗಲೂ ನಿನ್ನ ಪಾದ ಇದೆಯಲ್ಲ ಅಂದರೆ ನನ್ನ ಆತ್ಮವನ್ನು ನಿನ್ನ ಪಾದದ ಮೇಲೆ ಇಟ್ಟು ನಾನೇ ಅಲ್ಲೇ ಪೂಜೆ ಮಾಡಿದಾಗಾಯಿತು ಆತ್ಮ ಸಮರ್ಪಣೆ ಮಾಡಿದಾಗಾಯಿತು ಅರಿಯ ಕಾಲತ್ತೊಳ್ಳೆ ಅಡಿ ಮೈಕಣನ್ ಬಶೈವಿತ್ತೇ ಎಷ್ಟು ಹೇಳಿದ ವಾಮನಾವತಾರ ವಿಷ್ಣು ಮಾಡಬಾರರು ಅರಿಯ ಮಾಮಾಯತ್ತಡಿಯೇ ನೈ ವೈತಾಯಾಲ್ அறியாமை குரலாய் நிலம் மாவலி மூவடி என்று அறியாம வஞ்சித்தாய் எனது ஆவியுள் கலந்தே அறியா ಕಾಲತ್ತೊಳ್ಳೆ ಅಡಿಮೈ ಕಣನ್ಬು ಶೈವಿತ್ತೆ ಭಗವಂತ ಮಾಡೋ ಉಪಕಾರ ವಿಶೇಷವಾಗಿ ವಾಮನಾವತಾರದಲ್ಲಿ ಅವನನ್ನು ಪೂಜೆ ಮಾಡಬೇಕು ಅನ್ನೋ ಬುದ್ಧಿನೂ ನಮಗಿಲ್ಲ ಅರಿಯಾ ಕಾಲತ್ತೊಳ್ಳೆ ಎನ್ನ ಅರಿಯಾದೆ திருவாராதன அறியாது ಪೂಜೆ ಶೈಣನ್ அறியாது ಎಪ್ಪಡಿ ಶೈಣನ್ தெரியாது ಎಮ್ಮಿರುಮಾನು தெரியாது ಏನೂ ಗೊತ್ತಿಲ್ಲ ನಮಗೆ ಬಾಕಿ ಇದೆಲ್ಲ ಗೊತ್ತಿದೆ ಕಿತಾಪತಿ ಗೊತ್ತಿದೆ ದೇವರಿದ್ದಾನೆ ಅಂತ ಗೊತ್ತಿಲ್ಲ ಏನು ಎಷ್ಟು ಕಡೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮುಸುಡಿಗೆ ಎಷ್ಟು ಮಂಗಳಾರತಿ ಮಾಡ್ಕೊಂಡು ಏನು ಪ್ರಯೋಜನ ಸ್ವಾಮಿ ಒಂದು ವಾಮನಾವತಾರದ ಬೆಲೆ ತಿಳ್ಕೊಳ್ಳಿಲ್ಲ ಒಂದು ಕಿಂಚಿತ್ ಲವಲೇಶ ವೈರಾಗ್ಯ ಬರಲಿಲ್ಲ ಎಲ್ಲ ಪದ್ಮನಾಭನದು ಸ್ವಾಮಿದು ಅನ್ನೋ ತಿಳಲಿಕ್ಕೆ ಬರಲಿಲ್ಲ ಆದರೆ ಭಗವಂತ ಬಿಡೋದಿಲ್ಲ ನಮ್ಮ ಸುತ್ತಮುತ್ತನೇ ಸುತ್ತಾಡ್ತಾ ಇರ್ತಾನೆ ಗೊತ್ತಿಲ್ಲದೆ ಅದೃಶ್ಯನಾಗಿ ನಮಗೆ ಪದೇ ಪದೇ ಕಿವಿಯಲ್ಲಿ ಹೇಳ್ತಿರ್ತಾನೆ ಲೈ ನೀ ಸ್ವತಂತ್ರ ಅಲ್ಲ ಕಾಣೋ ನನಗೆ ಕೈಂಕರ್ಯವನ್ನು ಮಾಡು ಅದೇ ನಿನ್ನ ಪರಮನಿಧಿಯಪ್ಪ ಸೇವೆ ಮಾಡುವುದು ಎಲ್ಲೋ ಧ್ವನಿ ಕೇಳಿಸ್ತಾ ಇದೆಯಲ್ಲ ಯಾರು ಸೊನ್ನ ಕಣ್ಣು ಕಾಣ ಮಾಡ್ತಾರೆ ಕಣ್ಣು ಕಾಣಿಸೋದಿಲ್ಲ ಅದು ಹೇಳ್ತಾಲೇ ಇರ್ತಾನೆ ರಿಪೀಟ್ ಮಾಡ್ತಾ ಟೇಪ್ನ ಹಾಗೆ ಯಾವತ್ತಾರು ಒಂದು ದಿವಸ ತಲೆ ಹೋಗ್ಬೋದು ಅಂತ ಅರಿಯ ಕಾಲತ್ತೊಳ್ಳೆ ತೊಳ್ಳೆ ಕಣ್ ಕಣ್ ಶೈವಿತ್ತೆ ಆ ಕೈಂಕರ್ಯವನ್ನು ಪ್ರೀತಿಯಿಂದ ಮಾಡುವ ಹಾಗೆ ಬಗ್ಗಿಸಿಯೇ ಬಿಡ್ತಾರೆ ಒಂದು ದಿವಸ